ಮುಂದಲ ಜುಟ್ಟನು ತೆಗೆದಿರುವ ಇವ ಮುಂದಲ ಬಗದಲೆ ಬಾಚಿರುವ ಇವ ಮುಂದಲ ಬಗದಲೆ ಬಾಚಿರುವ ಹಿಂದೂ ದೇಶವ ಮರೆತಿರುವ ಇವ ಇಂಗಡಿ ಹೋಗುಗದೆಂದಿರುವ ನೆತ್ತಿಗೆ ಯಾಟೊಂದಾಗಿರುವ ಇವ ಕತ್ತಿಗೆ ಕೇಳಲು ಬಿಗದಿರುವ ಇವ ಕತ್ತಿಗೆ ಕೇಳಲು ಬಿಗದಿರುವ ಹುಟ್ಟಿದ ಪಾದನು ಮಾಡಿರುವ ಇವ ಅತ್ತೆ ಮಗಳನ್ನು ತೊರೆದಿರುವ ತಾಳ್ದೆಂದೇಳಿರುವ ಇವ ಸೊಪ್ಪಿಗಲಿ ವಸ್ತೆನು ತಿರುವ ಇವ ಸೊಪ್ಪಿಗಲಿ ವಸ್ತೆನು ತಿರುವ ಸಿಕ್ಕಲಿ ಗೊಬ್ಬರ ಇಡದಿರುವ ಇವ ಹಬ್ಬಕ್ಕೂ ಅನ್ನವ ಕಣದಿರುವ ಜೀವೋ ಎಂಬುದ ಓದಿರುವ ಜೀವೋ ಎಂಬುದ ಓದಿರುವ ಇವ ಏ ಎಂದೇಳುತ್ತಲಿರುವ ಆಯೇ ಎಂಬುದ ಅಳಿಸಿರುವ ಇವ ಸುರಿಯೇ ಜಾತಿಗೆ ಸೇರಿರುವ ಪೇಪರ್ ದಿನವೈ ಓದಿರುವ ಇವ ಪಾಪರ್ ಬೀಡಿಯ ಪಡೆದಿರುವ ಇವ ಪಾಪರ್ ಬೀಡಿಯ ಠಾಪರ್ ಡಾಲರ್ ಸಲ್ಲಿಸುವ ಬೇಟೆ ಬೇಟೆಯಲ್ಲಿ ತಿರುಗಿರುವ ಇವ ಪೂರ್ಣಯರಾಗಿ ಬಂದಿರುವ ಇವ ಪೂರ್ಣಯರಾಗಿ ಬಂದಿರುವ ಓಟನು ನೀಟಾಗಿಟ್ಟಿರುವ ಇವ ಹೊಟ್ಟೆಗೆ ಹೋಟೆಲ್ ಮನೆಯನ್ನುವ ಓಟನು ನೀಟಾಗಿಟ್ಟಿರುವ ಇವ ಹೊಟ್ಟೆಗೆ ಹೋಟೆಲ್ ಮನೆಯನ್ನುವ ರೈಟ್ ಅಂಡ್ ಲೆಫ್ಟ್ ಅಂಡ್ ಎನ್ನುತ್ತಿರುವ ಇವ ಬಟ್ಲೋಡಿಂಗ್ ಕಲಿಸಿರುವ ಇವ ಬಟ್ಲೋಡಿಂಗ್ ಕಲಿಸಿರುವ ಕಂಟ್ರೋಲ್ ಕಾಯಿಲೆ ಒಳಗಿರುವ ಇವ ಜಂಟಲ್ ಮೇನ್ ಮೋಟರ್ ಕಾರನ್ನು ತಂದಿರುವ ಮೋಟರ್ ಕಾರನ್ನು ತಂದಿರುವ ಇವ ಓಟೋವನ್ನು ಕೇಳಿರುವ ಇವ ಓಟೋವನ್ನು ಕೇಳಿರುವ ಓಟ ನಂಬರ್ ದಾಗಿರುವ ಇವ ಪೇಟೆ ಪೇಟೆಯಲ್ಲಿ ಬೇಡಿರುವ ಗಾಂಧಿಯ ಮಾತನ್ನು ಮರೆತಿರುವ ಗಾಂಧಿಯ ಮಾತನ್ನು ಮರೆತಿರುವ ಇವ ಸೇಂದಿ ಶರಾಪನು ಕುಡದಿರುವ ಇವ ಸೇಂದಿ ಶರಾಪನು ಕುಡದಿರುವ ಒಂದೇ ಮಾತ್ರ ಎನದಿರುವ ಇವ ಬಂಧನಕ್ಕೆ ಒಳಗಾಗಿಸುವ ಒಂದೇ ಮಾತ್ರ ಎನದಿರುವ ಇವ ಬಂಧನಕ್ಕೆ ಒಳಗಾಗಿಸುವ ಭಾರತ ದೇಶವ ಮರೆತಿರುವ ಇವ ಬೇರೆ ದೇಶಕ್ಕೆ ಓದಿಸುವ ಇವ ಬೇರೆ ದೇಶಕ್ಕೆ ಓದಿಸುವ ನಾರಾಯಣ ರಮ ಎನದಿರುವ ಇವ ಗುರುಗುಣೇಶನ ಮರೆತಿರುವ ಎಂಟು ಕೋಟಿನಲ್ಲಿ ಕುಂತಿರುವ ಇವ ವಂಚನೆ ಕೈ ಬಸ್ ಮಾಡಿರುವ ಇವ ವಂಚನೆ ಕೈ ಬಸ್ ಮಾಡಿರುವ ಘೋರರ ಜೊತೆ ಇರುವ ಇವ ಮಂಚಕ್ಕೆ ಕನ್ನಯ್ಯ ತಾಯನ್ನುವ ಬಾಲಲೋಚನನ ಮರೆತಿರುವ ಇವ ಗುರುಗೂಳೆ ಜನ ತೊರೆದಿರುವ ಇವ ಗುರುಗೂಳೆ ಜನ ತೊರೆದಿರುವ ಶಾಲಿಗೆ ನೀರನ್ನು ತಂದಿರುವ ಇವ ಸೂಳೆಯ ಮನೆಗಳು ನಿಂತಿರುವ